ಯಾರಿಗಿಲ್ಲದ ಅಲ್ಲಿ ಕೊಂಚ ಭಾಗವತ ಕಥೆ ಒಂದು ಆಶ ಭಾಗವತ ಮಾತರ ಒಂಜಿ ಪಣ್ಣು ನೋಡು ಭಾಗವತ ನಮ್ಮ ಭಕ್ತಿ ವರ್ಷದಲ್ಲ ಮಾತ್ರ ಸೇರ್ಪಲ್ಲಿ ಭಾಗವತ ಅಂದ್ಕೊಡು ಆಯ್ತಾ ಬೊಕ್ಕ ಮಾತಿರಲ್ಲ ಒಂಚೂರು ಪ್ರಸಾದ ಕೊರೋಡು ನಾನು ಕಾಸದಲ್ಲ ಇಚ್ಛೆ ಚಂಟ ಒಂದು ಇಂಚಿನ ಒಳ್ಳೆ ಬಾ ಏನು ಕಾಣ್ತದಿಲ್ಲ ದೀಪೇರು ಅಂಚೆ ತೀ ತಿಂದಿದ್ದು ಅಂತ ಉಂಟು ಸ್ಟಾಕ್ ಅಂತ ಎಲ್ಲ ಬಿನ್ನ ಮಸ್ತನ ಸೇರ್ನಾಗ ಒಂದು ನುಪ್ಪು ಮಂತ ಕೊರ್ಲು ಅಂತ ಕಚ್ಚಿ ಮಂತ್ ಕೊರಲಿ anca ರಿದೀತೆ ಇರ್ತಿಲ್ಲಗ ನಮ್ಮ ಮಾತ ಇದ ಬೊಕ್ಕ ಬಡಿದ್ಬೇಕೇನರ ಎಂಚ ನಮ್ಮ ಭಾಗವತ್ಕರ ಆ ಬಡಿದಿ ಪಂಡಲು ಒಂದು ಮುಜಿನಾಂದ್ರ ಸುಧಾರಿ ಕೂಲಿಂದು ಹಾವು ದೇವ್ರ ದಿಲೆಕ್ಕ ಹಾಕೊಂಡು ಮಾತಿ ಬಲಸದ ಕೊರ್ಲ ಬತ್ತಿನಕ್ಲಾಗ ತೂಕ ಬಡಿದಿ ಆತ ಅಂದು ಆತಿಜಲ್ಲ ಇಂಜಿನ ಬಾಲೆ ಮಾತು ತೀಡ್ಕೊಂಡು ಎಲ್ಲಿ ನಗನೆ ಮತ್ತು ಆತು ಬೇರೆ ಈ ಮರಲಡದ ನಮ್ಮ ನಮ್ಮ ತಾಯಿನೇ ಅಂಚ ಒಂತ ಒಂತ ಬೇಜಾರ್ಲ ಉಂಡು ಲಾಯ್ಡ ಅಂತ ಮೇರ ಸರಿ ಇಜ್ಜೆರೊಂದೊಂಜಿ ಅಂಚು ನೆಗೆಟಿವ್ ಫೀಲಿಂಗ್ ಬೇರೆ ಬೇರೆ ನನ್ನ ಗಂಡನ ದಿಕ್ಕಿರಿಗೆ ಆಲೇದು ಭಾಗ್ಯ ಮಂದದ್ಕೊಳ್ಳು ಆಣ ಅಲೆ ಕೊಂಚ ಅಂಚಿನೊಂಜಿ ಫೀಲಿಂಗ್ ಈಜ ಬಾಗಿದ ಕಂಡಲ್ಲಕ ಮೇರೆ ಇಜ್ಜೇರಂದು ಮೇರೆ ಬುಕ್ ಪಾತೊಂದು ತಿಳ್ಕೊಂಡು ಬೇರೆ ಭಾಗವತ ಪಾತೊಂದುಕೊಂಡು ಅಂಚ ಇಲ್ಲಡ ಭಾಗವತ ಕಥೆ ಮಾಡ್ಬಿಡು ಮಸ್ತ್ ಆಸೆ ಅಂಚ ಮನ್ಸು ಮನ್ಪುಕಂದ ನಾನು ಒಂಚಿ ಬೊಕ ಊರುಡು ಮನ್ಪುನ ಮೇರೆಗೆ ಈ ಶ್ಲೋಕ ಓದರೆ ಕೊಂಚ ಬಂಗ ಬೊಕಡ ಅವು ಎಕ್ಸ್ಪ್ಲೇನ್ ಮನ್ಪರೆ ಮದ್ದಾಲ ಮೇರೆಗೆ ಬಂಗ ಹೆಚ್ಚು ಅಂಚೊಂಜಿ ಎಡ್ಡೊಂಜಿ ಶ್ಲೋಕ ಬಟನಾಪಲೆಲ್ಲ ತಿಕ್ಕಿಯರ್ನ ಶ್ಲೋಕ ಒಂಜಿ ಪಂಡರು ಬೊಕ ಏನು ಕತೆಲ್ಲ ಕ್ಯಾಂಪ್ ಅನ್ಪ ಅಂಚೆಂಜೆಂಜಿಲ್ಲರು ಅಪ್ಪ ಕೊಂಚ ಗಡ್ಡೆ ಕಂಡನ ಬಡಿ ಇರ್ತಾರೆ ಕಂಡನ ಬಡಿದು ಬರ್ತದೆ ಪಂಡರು ಬಡಿದು ಬಂಡಲು ದಾದ ಆಲೋಚನೆ ಮಂತ್ರನಲ್ಲ ರೀ ಭಾಗವತ ಕಥೆ ಮಂತ್ರ ಅಂದುಲ್ಲ ಅಂಡ್ ಹೆಂಗೆ ಶ್ಲೋಕ ಹೆಂಗೆ ಸಂಸ್ಕೃತದ ಆತ ಹುಷಾರತ್ಯಾನ ಅಂಚ ಬರ್ಪುಜಿ ಅಂಚೆ ಶ್ಲೋಕ ಬರ್ಪುಜಿ ಅಂತ ಅಂತೆ ಅವಿ ದಾಲ ಮಂಡಕ್ಕೆ ಅಂತ ಎನ್ನ ಕಾಣಿ ಭಾರಿ ಹುಷಾರು ಭಾಗವತ ಓದನೇಟ್ ಇಲ್ಲಿಗೂ ಬೋರ್ಡ್ ಪಾಲನೆ ಮೇರ್ಲ ಒಂಜಿ ತಾಲ ಗೊತ್ತಿದ್ದಲ್ಲ ಒಂಜಿ ನಡು ಮುಂಜಿ ಒಂಜಿ ಶ್ಲೋಕ ಮಾತ್ರ ಪಾಲನೆ ಪಂಡ ಅಯ್ಯೋ ಗೋಪಿಗೆ ತಾವು ಒಂದು ಆತು ಶೋಕಟ್ಟು ಬಂದಿಲ್ಲ ಏರಿ ಈ ಬೈದಿನ ಜನ ಭಟ್ರು ಒಂಜಿದ್ದು ಒಂಜಿ ಒಂಜಿ ಸ್ಟೈಲ್ ನನ್ನೊಂಜಿ ರಾಗಡ್ ಬಂತ ಬೇರೆ ಬೇರೊಂಜಿ ರಾಗಡ್ ನನ್ನೊಂಜಿ ರಾಗಡ್ ಬಂತ ಅಂಚೆ ವೆರೈಟಿ ವೆರೈಟಿ ವೆರೈಟಿ ವೆರೈಟಿ ಬಂದಿಲ್ಲರು ಬೆರೆಯರಂಗೆ ಗಟ್ಟಿ ఆరు ಆರು ಮೇರೆಯಂಗೆ ಗಟ್ಟಿ ಬರ್ತದೆ ಅಯ್ಯೋ ಏನಂತ ఇంక దుమ్మె దిగుతున్నాయా ತಿಕ್ಕುದ್ರೆ ಯಾನು ಏತು ಬಾಗತ ಕತೆ ಮಂತದ್ದು ಅಂಚೆ మళ్ళీ చిట్ట దిగుతుంది తీసాను పిల్లలు అనుకుంటే మంచిగా కంటెంట్ పెట్టి దిగు అని ఫిక్స్ అండి ఒక ఇంచిన అంట ఒకరు ఇందాల దుడ్డు కొరడత మంగళ లాస్ట్ దినంత సంభావన కొరడప్పుడు ಅಂದು ಬಟ್ರೆ ಪೊಕ್ಕೀರ್ನ ಕಾಸು ಮಾತ್ರ ತಾಲ ಪಂತಿಜಾರಿ ಏತು ಕಾಸು ಕೊರೋಡು ಅವು ದಾಲ ಇತ್ತಿನ ಕೊರನ ಯಾಂದಲ ಇಲ್ಲಿ ಕಾಟುಗೆ ಇತ್ತಿನ ದಾಲ ಜಂಕ್ಲ ದಾಲ ಜಂಜಿ ಅಂಚನ್ ಜಂಕ್ಲ ಅದು ಆತ ದಾಲ ಕಾಸು ಅರ್ಜೆಂಟ್ ದಾಲ ವರ್ಷಪ್ಪ ಈ ಇತ್ತಿನ ಕೊರಲ ಬಂದು ರಾಣ್ಲ ಒಂಜಿ ಕೊರಡತ್ತ ಮಕ್ಕಳು ಬೋಡಿ ತಿನ್ನ ಕೊಂತ ಪ್ರವಾಸದಲ್ಲ ಗೊತ್ತೋದು ಕಂಡನೆ ತಿನ್ನ ಕೊಂತ ಸಿಂಪಲ್ ಉಂಟು ಆಂಡಲ ಎಂಚಿನ ಕೊಂತ ಕಾಸು ಬೋರ್ಡ್ ಹಾಕೊಂಡು ಮಕ್ಕಳಿಗೆ ಅಂದ್ರೆ ಎನ್ವೇರ್ ಎನ್ವೇರ್ கொஞ்சம் பண்டை இரு கொஞ்சம் பயப்படுத்து பண்டைங்களை கேட்டேன் ஆத்து காசு நான் உண்டே எங்கள்ட்ட கூட இரு இத்தினு கோரல எங்களுக்கு ஆள ಬೇಜಾರಿತ್ತು பண்ணல ಐತ ಬೊಕ್ಕ ಪಿರೋಜಿ ಕಣ್ಣನ ಇದು ಒಂದು ಆಲ ಕಾಸ್ತ ಬಗ್ಗೆ ಆಲೋಚನೆ ಅಂತ ಪಿರೋಜಿ ಕಣ್ಣನ ಬಿಟ್ಟು ಮತ್ತೆ ಪಿರೋಜಿ ಕಣ್ಣನ ಪಡೆದು ಹೊತ್ತದ ದಾದನಿಗೂ ದಾದ ಆಲೋಚನೆ ಮಾಡ್ತದಲ್ಲ ಅವು ಎಂಕ್ಲು ಭಾಗವತ ಕಥೆ ಮಾಡ್ಕೊಡೋದಲ್ಲ ಐತೆ ಡೇಟ್ ಇಂದ ತಮ್ಮ ತವನಸದ ಖರ್ಚಿದ ಮತ ಆಲೋಚನೆ ಮಾಡ್ತದಲ್ಲ ಕಥೆ ಬಂದ್ಬಿಟ್ಟು ತಿಕ್ಕಿಯರು ಬೊಕ್ಕ ಖರ್ಚಿದ ಅಂತ ಆಲೋಚನೆ ಸ್ಪಾನ್ಸರ್ ಮಾಡ್ಕೊಂಡು ಆಕುಲು ಕಣ್ಣನ ಬಿಡು ಈ ದಾಲ ಮಂಡ ಚಂದ ಅಡಿಗೆದ ಬೇರೆ ಬಟ್ರೆನ ಬೊಕ್ಕ ಬೈದಿನ ಹಾಕಲ ಒಣಸ್ತದ ಅವ ಮಾತೆ ಹೆಂಗೆ ಕುರ್ತುವನು ಇಲ್ಲಿ ದಾಲ ಬೇಜಾರು ಇರ್ತೀನಿ ಇರು ಇದನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಲೇ ಹಂಚ ಬಾರಿ ಫಸ್ಟ್ ದಿನನೇ ಮುಗಲು ಇಲ್ಲಡಿತೀರ ಫಸ್ಟ್ ದಿನನೇ ಮುಗಿಂಡು ನಾಲೆಜ್ ಇಲ್ಲ ಅವಡು ರಟ್ಟೆ ದಿನದ್ದು ಬೇಜಾರು ನಟ್ಟೊಂದು ಜನಕ್ಕೂ ಫುಲ್ ಬೈತಾರೆ ಕತೆ ಕೇಂದ್ರಿಗೆ ಇದು ಜನಕ್ಕೆ ಒನ್ನಸಿಗೆ ನಾವು ಇದನ್ನೆಲ್ಲ ರೆಡಿ ಆಪಲ್ ಪಂತಿ ಸ್ಪಾನ್ಸರ್ ಮನ್ಕೊಂದಲ್ಲ ఏం చెందున్నారు ఎంచి ఎంచినాం అనుకుని ఎంచినాం అనుకుని పండుగ ఏం చెందులేరు ఉల్తొందు లేరు గురువారు అప్పుడే నట్టొందు లేరు అప్పుకన్నా ఒకరు బతారు మాత సామాన్ పక్కన బయదారు బిరంజి కండి ఇప్పుడు స్పాన్సర్ అనుకున్నాం అప్పుడు కానీ అయితే మాత కంటదు వాళ్ళు పడిగా ఎవరు పంపు కాదు కేడారు మీరు జాగ్రత్త తెచ్చిపోయారు అల్పని అప్పకప్ప కళ్ళు మాత తీయరు సురు మంతారు ముక్కులో కాతే ఆపున చూడండి అక్కడ ఉంచి నూతన variety ready variety variety variety full బయట మళ్ళీ ఫీస్ట్ alla festu వైద్యనాథులకు బంజరు జాగచ్చి నాలుగు కిరుందిచ్చి ಒಂಜೊಂಜಿ ವಸ್ತು ತಜಿಪೋನಾಗ ಬೋಡು ಬೋಡುಂದ ಅಪ್ಪುಡು ತಿನ್ಕ ತಿನ್ಕ ಪಂಡದ ಜಾಗಜ್ಜಿ ಮಾತ ಬೈದಿನಗಳು తినేరాపుజి ఆడలో తినొందులేరు ఆదు జింజిత పోతులు ಬೇರೆ ಬರೋದು ಅಯ್ಯೋ ದೇವರ ಇವತ್ತು ಶೋಕ ನಡಪಾದ ಕೊಡ್ತೇರಿ ಇವತ್ತು ಶೋಕ ನಡಪಾದ ಕೊರಿಯೋರಲ್ಲಿ ಮಸ್ತ್ ಖುಷಿ ಒಂದಾನ ಬಡಿದಿಲ್ಲ ಬಂತು ನನ್ನ ಗುರುವಾರ ಅಪ್ಪನ ಕರುಣೆ ಪಣ್ಣಂದು ಹೆಚ್ಚಿನ ನಮ್ಮೊಂದು ಮರ್ಯಾದೆ ಕಾಪಾಡಿ ಹೊಡ್ಕೊಂಡು ಏತ್ತಾರ நமக்கு அனுகிரகமாக ಅಂಚೆ ಅಂಚೆ ಬಂದಿದೆ ಅಪ್ಪಗೆ ಲಾಸ್ಟಾಗ ಶೋಕಡಾಂಡ್ ಮಕ್ಕಳ ಪ್ರೋಗ್ರಾಮ್ ಅಂತ ಶೋಕಡಾಂಡ ಐತ ಬೊಕ್ಕ ಮಾತ ಮಂಗಳ ಮತ ಇವಕ್ಕ ದೇವರ ದೇವರ ಒಂಜಿ ಆ ಗ್ರಾಟಿಟ್ಯೂಡ್ ಥ್ಯಾಂಕ್ಸ್ ಪನ್ನೊಂದಲ್ಲೇರ ಥ್ಯಾಂಕ್ಸ್ ಪನ್ನೊಂದಲ್ಲೇರ ಅಪ್ಪಗ ಅಂತ ಎಂಚಂತ ಇವತ್ತು ಎಂಚ ಬಡಿದಿರ್ಲಕ್ಕೆ ನಮ್ಮಡೊಂದು ಐದು ಪಾಯಸ ಇಜ್ಜೆ ಅಂದೆ आकुलंजी कांडण बळतिकी ना मुकुलंजी कांडण बळतिकी ನಮ್ಮ ಆತ ಗುರುವಾರಪ್ಪನ ಕೃಪೆ ತಾಂಚ ಎಂದೆಂದೆಂದಿರ ಹಾಡೇಗೆ ದೇವರ ನೆನ್ನೆದು ಜಪ್ಪುನ ಪಂಡದ ಇಚ್ಚಿ ಒಂಜೆ ಭಕ್ತಿ ಅಂಚನೆ ಅಂಚನೆ ಫುಲ್ ಜಪ ನಾಗ ಒಂಚೂರು ನಿದ್ರೆ ಬತ್ತನ ಅಡವೆ ನಿದ್ರೆ ಪೋರ್ಲು ನಮ್ಮಲಕ ಪೋದು ನೇನ್ ಗೆದ್ದು ದಾಸ್ಕಲು ಒಬ್ಬ ವರ ಮುಗಿನ ಮಾರ ಜಪ್ಪುಗ ನನ್ನ ಅಂಚೆ ಆ ಓದನ್ನಪ್ಪನ ಒಂಚೂರು ಕಣ್ಣು ತಗೊಂಡ ಅಡೆಗೆ ಒಂಚ ಬರ್ತಾ ಅಂಚೆ ಜಪ್ಪುನಿ ಪಿರ ಲಕ್ಕದು ಪಿರ ಸೂರು ಬುಕ್ ಬಾತಾರೆ ಅಂಚನೆ ಜಪ ಒಂದು ನಿದ್ರೆ ಬರ್ತನಂದ ಒಂದು ಚೆಪ್ಪುನಿ ಆಡೆಗೆ ಲಕ್ಕನಾಗ ಬೇರೆ ಜಪ ಅನ್ಕೊನಿ ಅವ್ನು ನಮ್ಮಲಕ ಒಂದಿಂದು ಈತ್ ಪಡ್ತದ್ದು ಈತ್ ಪಡ್ತು ಜಪ್ಪುನ ಟೈಮ್ ಒಂದು ಲಕ್ಕುನ ಟೈಮ್ ಒಂದು ತಿರುಗುನ ಟೈಮ್ ಅಂಚೆ ದಾಲಿತ್ತಾರೆ ರಾತ್ರಿ ಪಗಲು ಈ ಭಾಗವತ ಅಂಚೆ ಅಡೆಗೆ ಕೊಂಚ ಒಂಚೂರು ಕಣ್ಣು ತೊಂಕೇನು ಕಣ್ಣು ತೊಂಕನಾಗ ಅದನ್ನ ಕರ್ನಾಟಕ ಹೋದಂದಲ್ಲೇರ ಒಂದು ಶಿವದೇವರು ಭಾಗವತ ಕರ್ಕೊಂಡೊಂದಲ್ಲ ಶಿವದೇವರು ಭಾಗವತ ಪಿದಾಯ್ಡು ಪೀರೋಡ ಸ್ಟೇಜ್ ತಿರ್ತು ನಂದಿ ಕೊಲ್ತನು ಆಯ್ತು ಪಕ್ಕನೆ ಸಿಂಹಲ ಕೊಲ್ತನು ಬೆರ್ನ ಬೊಡಿದಿನ ವಾಹನ ನಾವು ಅವು ಮೋನೆ ಮೋನೆ ತುತ್ತು ಅವಲ ಶಿವದೇವರು ಪನ್ಪನಕ್ಕೆ ಏನೊಂದುಂಡು ಅವಾಗ మీరు ఉచ్చుల మీరు పనుకున్న రాక కూర మళ్ళా జిడి తెప్పుని పిరవడ గుళ్ళుని మీరు కన్నట్టు తొందలేరు మాత అవి మీరు పన్నాక మీరు బాయిని తూపుని కైతలు తెచ్చు ముందు మాత వచ్చిండదు అవి తూపుని ఒక ఆవు రడ్డు తిడిపుని గొప్పుని తిడేటు ఓ ಸಿಂಹಲ ನಂದಿಲ ಹಾ అయితే ಪಾರ್ವತಿಲ ಹೊರ ಲಕ್ಕದು ಗುಲ್ಲುದು ಕೇಳಿ ಕಣ್ಣನ್ನ ರಾಗ ಮತ ತೋದು ಒಂದು ಅವು ಆಕುರ ಮುಲ್ಪ ಈ ಮೇಟ್ வந்துள்ள மக்கள் அடிகை ಅಡಿಗೆ ಮಂತ್ನ ಉಲಾಡಿ ಏರ್ಪಂಡ ಬೇಗ ಕನಲ ಮರ ಐತಿ ಏತು ಬರ್ತು ನೀ ಕಡಿಗೆ ಏತು ಬರ್ತು ಮೇಲೆ ಆರಬೈತಿ ಒಂದಿಲ್ಲ ತೂನಾಗ ಗುರುವಾರ ಕೃಷ್ಣನೊಳ್ಳೆರು ಹಾ ಮುಲ್ಪ ಕಿಚನ್ ಗುರುವಾರ ಕೃಷ್ಣನೊಳ್ಳೆರು ಮುಂದು ಬೇರೆ ಪತೊಂದು ಬಂದು ಒಂಜೊಂಜೆ ಬಸ್ ಬೇರೆ ಬೇಗ ಕನ್ನಡ ಮೇರೆ ಬಂದಿಲ್ಲ ಕೊಂಚು ದಾ ಇರ್ನ ಇತ್ತ ತಿರ್ದಡಲ್ಪ ಆಚ ತಿಂದು ಬರ್ತೀವಿ ಗುರುವಾರಡು ಇಂಚಿನ ಮತ್ತೆ ಕಾಂಡು ಏತು ಪೇರ್ ಪರಿಯಾರು ಏತು ಪರ್ನ ತಿಂದಾರು ಏತು ಪೊರಿ ತಿನ್ಯಾರು ಏತು ಬೆಣ್ಣೆ ತಿಂದಾಂಡು ಈ ಕಾಂಡೆ ತಿಂಚಿ ಈತು ಒನ ಸತತ ಪಿಗದ್ ಬರ್ತೀರಿ ಆಚ ಬೇಗ ಬಡ ಎಂಕ್ ಮಾ ಬಡ ಬತ್ತ ಮರ ಇದೆ ಆತ ಜನ ಪೋವೆಲ್ಲಂದರು ಅಕಳು ಇತ್ತು ಕತೆ ಎಣ್ಣನಾಗ ಪ್ರಶಾಂತ ರೆಡಿ ಅವರ್ಚು ನಮ್ಮ ಯಾಂತಿನಿಂದ ಅಕಳು ಗತನರ ಬೇಕಲ್ಲ ಬೇಕಲ್ಲ ರಾಧಾ ಬೇಗ ಕಣಲ್ಲ ಅಂತ ಪಿರಂಜಿ ಪೊಂಜಿ ಅವರೇ ರಾಧಾರಾಣಿ ರಾಧಾರಾಣಿಲ್ಲ ಕೃಷ್ಣ ಇಲ್ಲ ಆ ముక్కల భాగవత ఫంక్షన్కి అక్కడ అడిగే బంతులేరు శివెల పార్వతిల మీరు కథ మీరు శ్లోక పనందులేరు శివదేవుడు పార్వతి పిదేవుడు ఆయన ఎంజాయ్ ಮಾಡ್ತಾರೆ ಆ ಕ್ರೌಡ್ ಮುಕ್ಕಳು ಮಾತಾಕೊಳ್ದೇರು ಸೈಡ್ ಟಿವಿ ಕೊಡ್ಸಿನ ಬರ್ತದೆ ಉಂತಿರು ಮುಕ್ಕಳು ಕತೆ ಪನ್ನಾಗ ದೇವರ ಪಾಡಿಗೆ ಮನ್ಪನಾಗ ఉంచురాని రాత్రి ప్రసాదికి నమ్మ బాగా పండుగ అప్పులు అల్పకులదే గురువాయూరప్పన్కి ಲಾಸ್ಟಿಗೆ ಗುರುವಾಯೂರಪ್ಪಗ ಬೇರೆ ಜನ ಏಜ್ ಹಾಕಿಕೊಂಡು ಕುಂದಾನದು ಒಂದು ದೂರ ಅರ್ಧ ಬರೋಡು ಅಂಗಾಡಿ ಪರ ಮಾಡೋದು ಮಸ್ತ್ ದೂರ ಒಂದು ದೂರ ಅರ್ಧ ಮಸ್ತ್ ಅಪ್ಪಗ ಬರೋ ಒಂದು ಒಂದು ಪೇರು ಮುಲ್ಪ ಪೂಜೆರು ಬರ್ತ್ ಪೇರು ತೂ ಅಂಚ ಕತೆ ಬಕಾಲ್ ಸ್ವಲ್ಪ ಕತೆ ಒಂದು ಅಂಚ ಅವರು ಬಂದಾಗ ದೇವ್ರು ಬಂತು ನೀ ಪ್ರಾಯ ಅಂಡ ನಾ ಯಾನ್ ಹಳೆ ಬರ್ಪೇ ಬಂಡದ ಗುರುವಾರಪ್ಪನೇ ಅಲ್ಪ ಹೋದ್ರೆ ದರ್ಶನ ಬರ್ಪೇರು ಅಲ್ಪ ಒಂದು ದೇವಸ್ಥಾನ ಉಂಟು ಕಾರಣ ಊರುಲ್ಲ ದರ್ಶನ ಉಂಟು ಒಂದಿನ ಗುರುವಾರಪ್ಪ ಬಂದ್ಪೇರ ಯಾವ ಮರ ನನ್ನ ಪೋಕ ಪಂಡದು ಇಲ್ಲಗೆ ಪೋಕ ಪಂಡದು ಅಂಚ ಇಲ್ಲಗೆ ಪೋಕ ಅಂದ್ಕೊಂಡಾಗ ಸರಿ ನಂಗೆ ನಿಗ್ಲೋಡು ನೀವನ ಸಾಧು ಪೋಕ ಪೋಕ ಅಂತ ಅಂಚೆ ಇಲ್ಲಡೆ ಬರ್ಪೇರ ಇಲ್ಲಡೆ ಅಡಿಗೆ ಮಾತ ಮನ್ಪೇರ ಬೇರೆ ಬುಡಿ ಜನರು ಇಂದ ಮರಲು ಜಾಸ್ತಿ ಆಗ್ತದೆ ಜನಕ್ಕೆ ಕಂಡನೆ ಆಗು ಅವ ಇವರು ಬರ್ಪಿರ್ಗೆ ದೇವರು ಬರ್ಪಿರ್ಗೆ ಒಣಸಗ ಪಣದು ಆ ಬಲಿಪುನಿ ಬಲಿಪುನಿ ಆ ಅರ್ಜೆಂಟ್ ಅರ್ಜೆಂಟ್ ಅದು ಆದ ಅಡಿಗೆ ಮಾಡ್ಪೇರು ಅಯ್ಯೋ ಪದ್ರೆಡು ಗಂಟೆ ಬರ್ಕ ಬಂತಿರು ನನ್ನ ಅವು ಆತಿಂದು ಜಿಂದು ಬೇಕು ಯಾರೇ ಕೊಂಚ ಸರ್ವೆ ಇಟ್ಕೊಂಡು ಬೊಳೆದಿ ಗುರ್ತು ಬಿಡ್ತಾ ಇಂದೇನು ಸರಿ ಮಂತಾರೆ ಆ ಕುಚ್ಚಿಕೊಂಡು ಅದೇ ಒಂದು ಸರ್ವೆ ಉಂಟು ಅವು ಅಂತ ಸಾಕಾರ ಮಂತೊಂದುಂಡು ಕಾಂಡನಾಗ ಆಮಿ ತಲುಪುನ ಬೊಕ್ಕ ಒರೆಸುನ ದೆಕ್ಕುನ ಕಟ್ಟು ಮಂತ ಬರ್ಪುನ ಅವು ಅಂತ ಹೆಲ್ಪ್ ಮಂತಂದು ಉಂಡು ಒಂದು ಪ್ರಾಯದ ಪಂಜು ಆ ಪಂಜುಗೆ ನಂಬಿಕೆ ಉಂಡು ಬೇರೆ ಗ್ರೇಟ್ ಡಿವೈಡಿ ಪಣದ ನಂಬಿಕೆ ಉಂಡು ಅಂಚ ಇಂಚ ಮಾತ್ರ ಅಂದುಂಡು ಅರ್ಜೆಂಟ್ ಅರ್ಜೆಂಟ್ ಉಳ್ಳೇರು ಆ ತುತ್ತಿಯರು ಬರ್ತಾರೆ ಗುರು ಕೃಷ್ಣ ಇಲ್ಲಟ್ಟು ಹೋಗ್ತಾರೆ ರೆಡಿ ಆ ಮಾತಾ ಮಾತಾಡಿ ಸ್ವಾಮಿ ಬಲೆ ಒಲ್ಲಾಯ್ತು ಗುಲಾಯಿಲಿ ಇಪ್ಪರು ಕಾರ್ ಮತ್ತೆ ನೀರು ಮತ್ತೆ ಪತ್ತು ಪಕ್ಕನ ತೋಜೊಂದುಂಡು ಕಾರು ಅಲ್ಪ ಏನ ಕಾರ್ಗೆ ಬಿಡ್ದು ಮಕ್ಕ ಮೊಕ್ಕ ಮಾನ್ ಮತ ಪಾಡಿಯರು ದೇವ್ರ ಫುಲ್ಲ ರೀರ ಪಾಡಿಯರು ಒಣಸು ಮುತ್ತ ಬಲಸೇರು ಇರ ಈ ಪೊಂಜ ತುಗಿಯರ್ಲ ಬೋತಿಜ್ಜಿ ಇಂದು ಮರಲು ಕೋಡರ ಅಂದ ಈ ಬಿಂಗ್ರಿ ಬದಲು ನೆಟ್ಟಿದ್ದು ಮುಂದೇಕ ನನದ ಅದನ್ನ ಕೆಚ್ಚಾತು ಆ ಮೋಸ ಪಾಪ ನಮ್ಗೆ ಹೆಚ್ಚಿಗೆ ಇನ್ನೊಂದು ಜಾಸ್ತಿ ಎಲ್ಲ ಕೊಂಡು ಗುಡ್ದು ಬಿಡ್ತಾಳೆ ಅದ ಹೊರ ಮುಗಿಯಂಡ ಹಾಕ್ತಾವ ಒಣಸದ ಕತೆ ದೇವರ ಮನಸ್ಸು ಮಾತಾಡಿ ಈಗ ಮನಸ್ಸು ಅನುಕೂಲ ಅಂದ್ರೆ ದೇವರದ್ದು ಬಿದೆ ಒಂದು ಒಂದು ಮರ ತನ್ನ ಫ್ಲವರ್ಗೆ ಯಾವಾಗ ಅಂತ ಪಾದರ ಬಿದೆ ಇಡ ಈ ಇಲ್ಲಿ ಆ ದೇವಸ್ಥಾನ ಬಂದಾಗ ಆಯ್ತಾನ ಇನ್ನುವ ಫ್ಲವರ್ ಅವ್ರು ಭಾರಿ ಕಮ್ಮಿ ಆತ ಭಾರಿ ಕಮ್ಮಿ ಇಲ್ಲದ ಗಾರ್ಡನ್ ಮತ್ತೆ ಪದೊಂದರ ಬರತ್ತೆ ಆ ಒಂದು ಮಾತ ಒಕ್ಕ ಅವ್ವನಿ ಕನಪತ ಅವ್ವಲ್ ಪದ ಅವ್ವಲ್ ಪದ ತಾಲೂಕು ಏನು ಕೋರಿ ಮಂತಂದಲ್ಲಿ ಪಿದೈ ವನಸ ಆತನು ಬಂಜಿ ಸಿಟ್ಟಿದ್ರು ಪಿದೈ ಕುರ್ತು ಬಟ್ಟಂಗೆ ಹಾಕೋದಿಲ್ಲ ಈ ವನಸನ್ಕುಲ ಈ ವನಸನ್ಕುಲ ಅಂತ ಜನ ಸಂದಿಯರು ಪೊಂಜೆ ಬೇರೆ ಅಂದದ್ದು ನಮ್ಮ ಬೇಲಿಗೆ ಮತ್ತು ಆಲೆ ಕರೆ ಮಂದು ಕಟ್ ಕಟ್ ಮಂತು ಬರ್ಕುನ ಇಲ್ಲಕ್ಕೆ ಮತ್ತೆ ವರೆಸ್ನಂದು ಮತ್ತೆ ದೀಪ ಮತ್ತು ಅವು ದೆಕ್ಕುನ ಮತ್ತು ಆಲೆ ಮಂತು ಒಂಚನ ತಾಳ್ದಲ್ಲ ಅಂತ ತೇಳ್ತೇವೆ ಪಾತೇರಿ ಸರಿ ಒಣಸಂದು ಇಲ್ಲ ಒಣಸಂದು ಪುಲ ಇದೆ ಆಲೆಗಿಲ್ಲ ಬಂದಿರು ಅಲ್ಲ ಅಜ್ಜಿಲ್ಲ ಅಂತ ಒಣಸ ಮತ ಮಂತನ ಅಡ ಒಣಸ ಅಂಡ ಅಲ್ಲ ಒಣಸ ಅಂಡ ಬಿದಡ್ಗಣ್ಣ ನಮ್ಮ ಅಪ್ಪ ಪುಷ್ಪ ಬಂದಿಲ್ಲ ಬೈದನು ಜಾಲ್ಟ ಕೊಲ್ತುಂಡು ಬೇರೆ ಒಣಸ ಕುಲ್ಲಪ್ಪ ಕುಲ್ಲ ಮೇರೆ ದೇವರ ಬೋದು ಕುಲ್ಲಿಯರು ಬಲೀನ ಕುಲ್ಲ ಅಂದ್ರೆ ಬೇರೆಲ್ಲ ಕುಲ್ಲೆಯರು ಕುಂದನೆಲ್ಲ ಕುಲ್ಲೆಯರು ಕೇಳಲ್ ಬರ್ಕೊಳ್ಳ ಕೇಳಲ್ಲ ಗುಡದೆ ಅರ ಇರು ಪೋಂಡೆ ಯಾವನ್ನ ಬೆಕ್ಕಸ್ನು ಕೇಳ ಮರ ಗಟ್ಟಿಟ್ಟು ಕೇಳ ಬಡಿದ್ವಿ ಬರ್ಪಲ್ಲ ಕೇಳ ನನ್ನ ನಾನೇನು ದೇವರಲ್ಲಿ ಎತ್ತಂದಿಲ್ಲ ರೀ ಬರ್ಪನ ವಾರನ ಇಲ್ಲೆಲ್ಲ ಎತ್ಕೋಪೇರಿಗೆ ಬರ್ಪನ ಈರರ ಪೋಣೆ ಯಾವೇ ಒಂದು ಮಲ್ಲ ಸಮಾಧಾನ ಪಡ್ಡಾರ ದೇವರಿಗೆ ತಂತದಲ್ಲಿ ದಾನ ಪಡ್ಬಾಳನು ಆ ಈರರ ಪೋಟೆ ಯಾವೇ ಮಲ್ಲ ಸಮಾಧಾನ ಸರಿ ಸರಿ ಸರಿ ಲೇಟರ್ ಲೆಪ್ಪಲ ಮರ ಎಲ್ಲ ಬೇವಣ್ಣ ಈ ಏರನ್ ರೆಕಗ್ನೈಸ್ ಮಾಡ್ತಾನೆ ಎಲ್ಲ ತಂದಪ್ಪ ಹೆಂಗೆ ನೀನು ಹೆಂಗೆ ತುಂಬ ಕೇಳು ಈ ಏರ್ನ ಪುದರ್ ಪಡ್ಲೆ ಎತ್ತಪ್ಪ ಅಂತ ಬೇತಿಯಲ್ಲ ಬರ್ಪರಕ್ಕೆ ಇಲ್ಲ ಬೇತಿಯಲ್ಲಿ ಇದ್ದೀರು ಈ ಜನ ಬಂದು ಮಾತ್ರ ಪಡೆದು ಊರು ಅಂತಂದು ಈ ಜನ ಜನ ಅಂತ ಈ ಪುಂಜಕ್ಕೆ ನಂಬಿಕೆ ಉಂಡು ಆ ಪ್ರಾಯದ ಪುಂಜ ಹೇಯ್ ಬರ್ಪನ ಅಂತ ಕೇಳಿವೆ ನಾಳೆ ದೇವರು ಲೆತ್ತೊಂದು ಲೆತ್ತೊಂದು ಬರ್ಪನ ಇದಾಗಲಿ ಇಲ್ಲ ಲೆತ್ತು ಬರ್ತಾರೆ ಏನು ಅನುಗ್ರಹ ಇರ್ತಾನೆ ಎತ್ತನೆ ಅನ್ನ ರೆಡಿ ಇಲ್ಲ ಅಂತ ಅಂದಲ್ಲ ದೇಟ ಪಂಡಿತಲ್ಲಿ ಅವ ಅಂತ ಜಾಲ್ ಮಾತಾಡಿದ್ನ ಪುಂಜು ಆ ಪುಂಜಗೆ ಆಸೆ ಉಂಡು ಪರಿಹಾರ ಬರ ಅಲ್ಲ ಅಪ್ಪಗನೇ ದೇವನ ಮನಸ್ಸು ಮತ್ತೆ ಹಾದು ಮತ್ತೆ ರೆಡಿ ಮಾತಂದ್ರೆ ಅಲ್ಲ ಪಜ ಮತ ಮಾಡ್ತದ ಇಸ್ ದಿ ದೀಯರಿಗೆ ಮತ ದೀಪನ ತಲೆಗೆ ದೇವರ ಲೆಪ್ಪೇರ್ ಬಂದ್ರೆ ಅಲ್ಪ ಆಡ್ತದ್ದು ಮತ್ತು ನೀರು ಪಾತ ಪಾಡ್ದು ಅರಿಷ್ಟು ಕ್ಲೀನ್ ಮಾತದ್ದು ತಲುಪಿರ ಏರಿಯಾ ಮಾತ ಆ ತೋಟದಾಗ ದೇವರ ಅಡಿಪೆರಿಗೆ ಮೈಗೆ ಪತ್ತಂದಲ್ಲ ಅಪ್ಪಾಗ ದೇವರ ಲೆತ್ತ ಅಡಿಗೆ ದಕ್ಕದು ಬಲ ಬೇಗ ಬಲ ಪುತಾಡಂದಲ್ಲ ಪನ್ ದೇವ್ರ ಪುತಾಡಂದಲ್ಲ ಬಲ ಬನ್ನ ಕಾಲ್ಪನ ಮೈ ಮೈ ಪುದಾಕ್ತದ ಕೈ ತಲುಪ ಅಡಿಗೆ ಗೂರುವಲ್ಲ ಅಲ್ಲಿನ ಬಾಡಿ ಪ್ರಕಾರ ಲಕ್ಕಂದು ವಚ್ಚಾರು ಅಡಿಗೆ ಆ ಪುಷ್ಪಕನ ಕೈ ತಲು ಗೂರುವಲ್ಲ ಅಲ್ಲ ಆತ್ಮಲ್ಲ ಆರು ಟೀನ ಕುಲ್ದು ಅಂಚನೆ ವೈಪುಂಟಾಗಿ ಗುರುವಾರಪ್ಪನ್ಕಿ ಅಂಚ ಮಸ್ತ್ ಸ್ಪೆಷಲ್ ಆದ